ಗೀತೆಯ ಸಂದೇಶವನ್ನು ಕೇಳಿದ್ದೀರಿ ಇದು ಎಷ್ಟೊತ್ತು ಹಿಡಿದಿರಬಹುದು ಕೆಲವರು ಪ್ರಶ್ನೆ ಕೇಳ್ತಾರೆ ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡೋ ತನಕ ಎರಡೂ ಸೈನ್ಯಗಳು ಶಾಂತವಾಗಿ ಯುದ್ಧ ಮಾಡದೇ ಇದ್ದೇವೆ ಅಂತ ಕೇಳ್ತಾರೆ ಆದರೆ ಅದು ಧರ್ಮಯುದ್ಧದ ಕಾಲ ಆ ಕಡೆ ಈ ಕಡೆ ಧ್ವಜಗಳನ್ನು ನಿಶಾನೆಗಳನ್ನು ಬೀಸಿ ಶಂಖ ಭೇರಿ ವಾದ್ಯ ನಾದಗಳನ್ನು ಮಾಡಿದ ಹೊರತು ಯುದ್ಧ ಆರಂಭವಾಗುವ ಹಾಗಿರಲಿಲ್ಲ ಭಗವದ್ಗೀತೋಪದೇಶಕ್ಕೆ ಪ್ರಾಯಶಃ ಹಿಡಿದದ್ದು ಸುಮಾರು ಒಂದೂವರೆ ಗಂಟೆ ಕಾಲದ ವೇಳೆ ಭಗವದ್ಗೀತೆಯನ್ನು ಓದಿ ನೋಡಿ ಒಂದೇ ವೇಗದಲ್ಲಿ ಅದಕ್ಕೆ ಮೇಲೆ ಹಿಡಿಯೋದಿಲ್ಲ ಅರ್ಜುನ ಪ್ರಶ್ನೆ ಕೇಳುವುದು ಕೃಷ್ಣ ಉತ್ತರ ಹೇಳುವುದು ಇದೆಲ್ಲ ಮುಗಿದು ಹೋಯಿತು ಸಂಜೆಯ ಹೇಳುವ ಮಾತು ಗೀತೆಯೊಳಗೆ ಯಾತಕ್ಕೆ ಬಂತು ಅಂದರೆ ಅದು ಧೃತರಾಷ್ಟ್ರನಿಗೆ ಹೇಳಿದ ನಿಮಿತ್ತ ಬಂತೆ ಹೊರತು ಉಪದೇಶದ ಪ್ರಧಾನ ಭಾಗವಲ್ಲ ಅದು ಇದೆಲ್ಲ ನಡೆದಿದ್ದಲ್ಲಿ ಇವತ್ತು ಕುರುಕ್ಷೇತ್ರ ಅನ್ನುವ ಒಂದು ಭೂಮಿಯಲ್ಲಿ ಒಂದು ದೊಡ್ಡ ಆಲದ ಮರ ಇದೆ ಅದರ ಕೆಳಗಡೆ ಇದು ಉಪದೇಶ ನಡೆಯಿತು ಆ ಮರ ಇನ್ನೂ ಇದೆ ಜ್ಯೋತಿಷ್ ಸರ್ ಅಂತ ಹೇಳ್ತಾರೆ ಜ್ಯೋತಿಷ್ ಸರೋವರ ಅದನ್ನು ಬಿರ್ಲಾ ಕುಟುಂಬದವರು ರಕ್ಷಣೆ ಮಾಡಿ ಸುತ್ತಲೂ ಅಮೃತ ಶಿಲೆಗಳನ್ನು ಹಾಸಿ ಆ ಮರವನ್ನು ಸಂರಕ್ಷಿಸಿ ಮೇಲೆ ಬಲೆಗಳನ್ನು ಹಾಕಿ ಪಕ್ಷಿಗಳು ಬರದೇ ಇರುವಂತೆ ಸಂರಕ್ಷಿಸಿದ್ದಾರೆ ಭಾರತ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಭಕ್ತನು ಕುರುಕ್ಷೇತ್ರವನ್ನು ಸಂದರ್ಶಿಸಬೇಕು ಇನ್ನೊಂದು ಪ್ರಶ್ನೆ ಇಷ್ಟೊಂದು ಸೈನ್ಯ ಇತ್ತಲ್ಲ ಹದಿನೆಂಟು ಅಕ್ಷೋಹಿಣಿ ಅದು ನಡೆಯುವಾಗ ಯಾವ ಜಾಗದಲ್ಲಿ ನೀವು ಸಿನಿಮಾದಲ್ಲಿ ನೋಡಿದ ಹಾಗೆ ಫುಟ್ಬಾಲ್ ಫೀಲ್ಡ್ ಅಂತ ಒಂದು ಇಷ್ಟೇ ಉದ್ದ ಆಗಲ ಅನ್ನೋ ಜಾಗ ಇಲ್ಲ ಇವತ್ತು ಕುರುಕ್ಷೇತ್ರ ಅನ್ನೋದು ಸುಮಾರು ಒಂದು ನೂರು ಮೈಲಿ ಉದ್ದ ಒಂದು ನೂರು ಮೈಲಿ ಆಗಲದ ಚದುರದ ಒಂದು ವಿಸ್ತಾರವಾದ ಭಾಗ ಸಪ್ತ ಸಿಂಧು ಏಳು ನದಿಗಳ ಮಧ್ಯದಲ್ಲಿ ಇದ್ದ ಜಾಗ ಏಳೂವರೆ ಲಕ್ಷ ತೀರ್ಥಗಳು ಇದ್ದ ಜಾಗ ಅಷ್ಟೊಂದು ಆನೆಗಳಿಗೆ ಕುದುರೆಗಳಿಗೆ ಮನುಷ್ಯರಿಗೆ ಕುಡಿಯುವುದಕ್ಕೆ ನೀರು ಬೇಕು ಅವರಿಗೆಲ್ಲ ಅಡುಗೆ ಮಾಡಿ ಹಾಕೋರು ಬೇಕು ಶಸ್ತ್ರಾಸ್ತ್ರಗಳನ್ನು ಎತ್ತಿಕೊಡೋರು ಬೇಕು ಅಷ್ಟೊಂದು ರಥಗಳು ನಿಲ್ಲುವುದಕ್ಕೆ ಜಾಗ ಬೇಕು ಅನೇಕ ಕ್ಷೇತ್ರಗಳಲ್ಲಿ ಯುದ್ಧ ನಡೆಯುತ್ತಿತ್ತು several fronts of war field ಆದ್ದರಿಂದ ನಾವು ಯಥಾರ್ಥ ಚಿತ್ರವನ್ನು ಕಲ್ಪಿಸಿಕೊಳ್ಳುವುದೇ ಕಷ್ಟ ಅಷ್ಟು ಭಯಂಕರ ಯುದ್ಧ ಈ ದೇಶದಲ್ಲಿ ಹಿಂದೆ ನಡೆದದ್ದು ಒಂದು ದಾಶರಾಗಿ ಯುದ್ಧ ವಿಶ್ವಾಮಿತ್ರ ವಸಿಷ್ಠರ ಯುದ್ಧ ಅದಾದ ಮೇಲೆ ಏನು ನಡೀತೋ ನಾವು ಕಣ್ಣಿಂದ ನೋಡಿಲ್ಲ ಇನ್ನೂ ತಯಾರು ಮಾಡಿಕೊಳ್ತಾ ಇದ್ದಾರೆ ಅಂತ ಅವರೆಲ್ಲ ನೋಡಿಸಿದ್ದಾರೆ ಭೀಷ್ಮನ ಏನು ಕಾಣಿಸ್ಲಿಲ್ಲ ಕೇಳಿಸ್ಲಿಲ್ಲ ಈ ಕಡೆಯಲ್ಲಿ ಏನಾಯಿತು ಉಪದೇಶ ಮಾಡಿದ ಮೇಲೆ ಧರ್ಮರಾಜ ತನ್ನ ರಥದಿಂದ ಧುಮುಕಿದ ಕೆಳಗಡೆ ಕೃಷ್ಣ ನೋಡಿದ ಭೀಮ ನೋಡಿದ ಏನು ಅರ್ಜುನನಿಗೆ ಇಷ್ಟೊತ್ತು ಹೇಳ್ತಾ ಕೂತಿದ್ದ ಕೃಷ್ಣ ಇವನು ಯಾಕೆ ಕೆಳಗಿಳಿದ ನಮ್ಮಣ್ಣ ಧರ್ಮರಾಜ ಅದು ನೋಡ್ಲಾಗಿ ಅವನು ರಾಜಕೀಯ ಒಂದನ್ನು ಮೆರೀತಾನೆ ನೇರವಾಗಿ ಭೀಷ್ಮನ ರಥ ಇದ್ದ ಜಾಗದಲ್ಲಿ ಹೋಗಿ ಸಾಷ್ಟಾಂಗ ಪ್ರಣಾಮ ಮಾಡಿ ತಾತ ನಿಮ್ಮ ಮೇಲೆ ನಾವು ಯುದ್ಧ ಮಾಡಬೇಕಾಗಿದೆ ಯಾಕೆ ನೀವೇ ನಮ್ಮ ವಿರುದ್ಧವಾಗಿ ನಿಂತುಬಿಟ್ರಿ ನಮಗೆ ಅಪ್ಪಣೆಯನ್ನೇ ಕೊಡಿ ನಿಮಗಿಷ್ಟ ಇಲ್ಲದೆ ಅದ್ರ ಕಾಡಿಗೆ ಹೋಗಿಬಿಡ್ತೇವೆ ಅಂತ ಹೇಳಲಾಗಿ ಅಯ್ಯೋ ಅಂತ ಅಳ್ತಾನೆ ಪಾಪ ಭೀಷ್ಮ ಮುದುಕ ಮಂತ್ರಯೇ ತ್ವಾಂ ದುರ್ಧರ್ಷ ತ್ವಯಾ ಯೋತ್ಸಾಮಹೇ ಸಹ ಅನುಜಾನೀಹಿ ಮಾಂ ಆಶಿಷಶ್ಚ ಪ್ರಯೋಜಯ ನಮಗೆ ಆಶೀರ್ವಾದವನ್ನು ಮಾಡಬೇಕು ಅನುಜ್ಞೆಯನ್ನು ಕೊಡಬೇಕು ಅಪ್ಪಣೆ ಕೊಡಬೇಕು ಅಂತ ಹೇಳಿದ ಭೀಷ್ಮ ಹೇಳಿದ ಅಯ್ಯೋ ಮಗು ಧರ್ಮರಾಜ ಇಷ್ಟ ಇಲ್ಲದ ಮನಸ್ಸಿನಿಂದಿದ್ದೇನಪ್ಪ ಈ ಕಡೆಯಲ್ಲಿ ಇವತ್ತು ನೀನು ಬಂದು ಹೀಗೆ ಕೇಳದೆ ಇದ್ರೆ ಮನಸ್ಸಿನಲ್ಲಿ ನಾನು ನಿನಗೆ ಶಾಪವನ್ನು ಹಾಕ್ತಾ ಇದ್ದೆ ನಾನು ತುಂಬ ಪ್ರೀತನಾಗಿದ್ದೇನೆ ಒಳ್ಳೆ ನಿನ್ನ ನಡತೆಯನ್ನು ಕಂಡು ಜಯಮಾಪ್ನು ಹಿ ಪಾಂಡವ ಅವನು ನಿಂತಿರೋದು ಕೌರವರ ಕಡೆ ಧರ್ಮರಾಜನಿಗೆ ಹೇಳಿದ ನಿನಗೆ ಜಯ ಉಂಟಾಗಲಿ ನಿನ್ನ ಮನಸ್ಸಲ್ಲಿ ಇಂಟ್ಕೊಂಡಿದೆಯೋ ಎತ್ತೇ ವಿರಕ್ಷಿತಂ ಚ ಅನ್ಯತೆ ತದವಾಪ್ನು ಹಿ ಸಂಯುಗೇ ಸುಮ್ಮನೆ ತಲೆ ತಗ್ಸಿದ್ದ ಧರ್ಮರಾಜ ಆಮೇಲೆ ಭೀಷ್ಮ ಸೂತ್ರದಂತೆ ಒಂದು ಮಾತನ್ನಾಡಿದ ಅರ್ಥಸ್ಯ ಪುರುಷೋ ದಾಸೋ ದಾಸಸ್ವರ್ಥೋ ನ ಕಸ್ಯಚಿತ್ ಈ ಮಾತಿನ ಈ ಸಂದರ್ಭಕ್ಕೆ ಮೀರಿದ ವಿಸ್ತಾರ ಅರ್ಥವನ್ನು ನೋಡಿಕೊಳ್ಳಿ ಇವತ್ತು ಅನ್ವಯಿಸಿ ಏನು ಅನರ್ಥವಾಗುತ್ತೆ ನೋಡಿ ಮನುಷ್ಯನು ಹಣಕ್ಕೆ ದಾಸ ಹಣವು ಯಾರಿಗೂ ದಾಸವಲ್ಲ ಈ ಸೂತ್ರವನ್ನು ಹಿಡಿದರೆ ಧರ್ಮಕ್ಕೆ ಜೀವನದಲ್ಲಿ ಏನು ಸ್ಥಾನ ನಮ್ಮ ಭಾರತ ದೇಶದಲ್ಲಿ ಇದುವರೆಗೂ ನಂಬ್ಕೊಂಬಂದಿದ್ದೇವೆ ಕಾಮಗಳಿಗಿಂತ ಮೇಲ್ಪಟ್ಟ ಪುರುಷಾರ್ಥ ಧರ್ಮ ಧರ್ಮಕ್ಕಿಂತ ಯಾರೂ ದೊಡ್ಡವರಲ್ಲ ಮೋಕ್ಷವೆಂಬುದು ವೈಯಕ್ತಿಕ ಆದರೆ ಜೀವನದಲ್ಲಿ ಸಮಷ್ಟಿ ಸಮುದಾಯ ಸಾಮೂಹಿಕ ಸಾಮಾಜಿಕ ಅಂತ ಹೇಳುವ ಜೀವನದಲ್ಲಿ ಸಮರಸವನ್ನು ಕೊಡುವುದು ದ್ವೇಷವಲ್ಲ ಸಮರಸವನ್ನು ಕೊಡುವುದು ಕಾಮವಲ್ಲ ಸಮರಸವನ್ನು ಕೊಡುವುದು ಸ್ವಾರ್ಥವಲ್ಲ ಸಮರಸವನ್ನು ಕೊಡುವುದು ಧರ್ಮವೆಂಬುದೊಂದು ಅದು ಕಣ್ಣಿಗೆ ಕಾಣಿಸೋದಿಲ್ಲ ಇನ್ವಿಸಿಬಲ್ ಗಾಳಿ ಇದ್ದಂತೆ ಧರ್ಮ ಅಂದ್ರೆ ಏನು ಅಂತ ಕೇಳಿದ್ರೆ ಬಾಯಲ್ಲಿ ಹೇಳೋಕ್ಕಾಗೋದಿಲ್ಲ ಆದರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅಮ್ಮ ಬಾಯಾರಿಕೆಯಾಗಿದೆ ನೀರು ಕೊಡಿ ಅಂತ ಒಬ್ಬ ಬರ್ತಾನೆ ನೀರು ಕೊಡುವುದೇ ಅಲ್ಲಿ ಧರ್ಮ ಇನ್ನೊಬ್ಬ ಸಾಯ್ತಾ ಇರ್ತಾನೆ ಹಸಿವಾಗಿದೆ ಅಂತ ಕೇಳ್ತಾನೆ ಅನ್ನವನ್ನು ನೀಡುವುದೇ ಧರ್ಮ ಒಬ್ಬ ಬಟ್ಟೆ ಅಲ್ಲದೆ ಬೆತ್ತಲೆ ಚಳಿಯಲ್ಲಿ ನಡುಗ್ತಾ ಇರ್ತಾನೆ ಬಟ್ಟೆ ಕೊಡುವುದೇ ಧರ್ಮ ದಯೆಯೇ ಧರ್ಮದ ಮೂಲವಯ್ಯ ದಯ ಇಲ್ಲದ ದಯ್ಯ ಬಸವಣ್ಣವರು ಹೇಳಿದರು ಈ ಮಾತನ್ನು ಸಕಲ ವೇದ ಸಾರ ಸಕಲ ವೇದಾಂತ ಶಾಸ್ತ್ರ ಸಾರ ದಯ ಎಂಬುದೇ ಭಗವಂತ ದಯಾ ಭೂತೇಶು ಅಲೋಲು ತಮ್ಮ ಭಗವಂತ ಗೀತೆಯಲ್ಲಿ ಕೂಡ ಹೇಳಿದ ದಯೆ ಎನ್ನುವುದು ಬಹಳ ದೊಡ್ಡ ಗುಣ ಅದು ಧರ್ಮದಿಂದ ಬರುತ್ತದೆ ಧರ್ಮವನ್ನು ನಂಬಿದರೆ ದಯೆ ಅಂತ ಆಗುತ್ತೆ ವಯಸ್ಸಾದ ಮೇಲೆ ಒಬ್ಬರನ್ನು ವೃತ್ತಿಯಿಂದ ನಿವೃತ್ತಿ ಮಾಡಿ ಮನೆಗೆ ಕಳಿಸ್ತೇವೆ ರಿಟೈರ್ಮೆಂಟ್ ಅಂತ ಹೇಳ್ತೇವೆ ರಿಟೈರ್ಮೆಂಟ್ ಆದವನಿಗೂ ನಾವು ಇನ್ನೂ ಪಿಂಚಣಿ ಅಥವಾ ಪೆನ್ಷನ್ ಯಾತ ಕೊಡಬೇಕು ಅಂತ ಕೇಳಿದ್ರೆ ಏನು ಹೇಳ್ತೀರಿ ಕೆಲವರು ಹೇಳ್ಬೋದು ದುಡಿಯೋ ತನಕ ಅವನಿಗೆ ಹಣ ಕೊಡ್ತೇವೆ ಅವನು ವಯಸ್ಸಾಗಿ ದುಡಿತಕ್ಕೆ ಅನರ್ಹರಾದ ಮೇಲೆ ಯಾತ ಕೊಡಬೇಕು ಅವನಿಗೆ ಅಂತ ಕೇಳಿದ್ರೆ ಅದಕ್ಕೆ ಧರ್ಮ ಹೇಳ್ತದೆ ಅವನಿಗೆ ಯೌವನವಿದ್ದಾಗ ತನ್ನ ಸರ್ವಸ್ವವನ್ನು ದೇಹದ ಶಕ್ತಿಯನ್ನು ಬೌದ್ಧಿಕತೆಯನ್ನು ತನ್ನ ಸ್ವಾರ್ಥ ಹಿತವನ್ನು ಬದಿಗಿಟ್ಟು ಒಂದು ಸಂಸ್ಥೆಗೆ ತನ್ನನ್ನು ಅರ್ಪಿಸಿಕೊಂಡಿದ್ದಾನೆ he has given his everything to a particular institution therefore it is the duty of the institution to take care of him ಅದು ಧರ್ಮ ತಂದೆ ತಾಯಿಗಳ ವಯಸ್ಸಾಯಿತು ಮಕ್ಕಳು ಯಾಕೆ ಅವ್ರು ನೋಡ್ಕೋಬೇಕು ಅಂದರೆ ಮಕ್ಕಳು ದೊಡ್ಡವರಾಗೋ ತನಕ ತಂದೆ ತಾಯಿ ಅವರನ್ನು ಚೆನ್ನಾಗಿ ಗಮನಿಸಿರ್ತಾರೆ ನಿಸ್ವಾರ್ಥ ಸೇವೆ ಮಾಡಿ ಆದ್ದರಿಂದ ಅವರನ್ನು ನೋಡುವುದು ಇವರ ಧರ್ಮ ಒಂದು ಗೋವು ಹತ್ತಾರು ಕರುಗಳನ್ನು ಹಾಕಿತು ಹಾಲನ್ನು ಕೊಟ್ಟಿತು ವಯಸ್ಸಾಯಿತು ರೋಗಗ್ರಸ್ತವಾಯಿತು ಕಷಾಯ ಖಾನೆಗೆ ಆತ ಕಳಿಸಬಾರದು ಅಂದರೆ ಅದು ಯೌವನದಲ್ಲಿದ್ದಾಗ ತನ್ನ ಸರ್ವಸ್ವ ನಿಮಗೆ ಕೊಟ್ಟಿತು ನೀವದನ್ನು ಗೌರವದಿಂದ ಕಾಣಬೇಕು ಇದು ಜನರಿಗೆ ಇವತ್ತು ಅರ್ಥ ಆಗೋದಿಲ್ಲ ಧರ್ಮದಲ್ಲಿ ಶೂನ್ಯತೆ ಧರ್ಮದಲ್ಲಿ ಅಶ್ರದ್ಧೆ ಸಮಾಜ ಹಾಳಾಗ್ತಾ ಇರುವುದು ಅಧರ್ಮದ ಈ ಪ್ರಜ್ಞೆ ಉದಯವಾಗ್ತಾ ಇರೋಣದ್ರಿಂದ ಯಾರ್ದೋ ಒಂದು ಊರಿಗೆ ಹೋಗ್ತೇವೆ ಹೊಸ ಮನೆ ಬಾಡಿಗೆಗೆ ತಗೋಬೇಕು ಇಲ್ಲೆಲ್ಲರೂ ಬಾಡಿಗೆ ಮನೆ ಇದೆಯಂತ ಕೇಳ್ತೇವೆ ಯಾರೊಬ್ಬರು ಬಂದು ಅಲ್ಲಿದೆ ನೋಡಿ ಇಲ್ಲಿದೆ ನೋಡಿ ತೋರಿಸ್ತಾರೆ ಅದೇನು ಕಮಿಷನ್ ಅಲ್ಲ ಮತ್ತೊಂದಲ್ಲ ಯಾಕ್ರಿ ಮಾಡಿದರು ಹೌದು ನಾಳೆ ಅವ್ರು ಇನ್ನೊಂದು ಊರಿಗೆ ಹೋದರೆ ಅವ್ರಿಗೆ ಇನ್ನೊಬ್ಬರು ತೋರಿಸ್ತಾರೆ ಸಮಾಜ ನಿಂತಿರುವುದೇ ಧರ್ಮದ ಮೇಲೆ ಧರ್ಮವನ್ನು ಬಿಟ್ಟರೆ ಏನೂ ಇಲ್ಲ ಹೀಗಿರುವಾಗ ಭೀಷ್ಮ ಹೇಳ್ತಾನೆ ಅರ್ಥಸ್ಯ ಪುರುಷೋದಾಸ ಬರೀ ಸಮಾಜವನ್ನು ಬರೀ ಅರ್ಥದ ಮೇಲೆ ಕಮರ್ಷಿಯಲ್ ವಾಣಿಜ್ಯಾತ್ಮಕವಾಗಿ ಕಟ್ಟಿಬಿಟ್ರೆ ಏನು ಅನರ್ಥವಾಗುತ್ತೆ ಇವತ್ತು ವಿಶ್ವವನ್ನೇ ಗೆಲ್ಲುವುದಕ್ಕೆ ಹೊರಟಿದ್ದಾರೆ ಐರೋಪ್ಯ ರಾಷ್ಟ್ರಗಳು ಪ್ರತಿಯೊಂದು ಮಾರಾಟ ಮಾಡುವುದು ಕೊಳ್ಳುವುದು ಕೊಳ್ಳುವುದು ಮಾರುವುದು ಮಾರುವುದು ಕೊಳ್ಳುವುದು ಯುದ್ಧ ಸಾಮಗ್ರಿ ಆಯಿತು ಆಹಾರವಾಯಿತು ಪ್ರತಿಯೊಂದು ಮಾರಾಟ ಮಾರಾಟ ಮಾರಾಟ ಈ ಮಾರಾಟದ ಮೇಲೆ ಸಮಾಜ ನಿಲ್ಲುವುದಿಲ್ಲ ಪಶ್ಚಿಮ ದೇಶಗಳು ನಂಬಿಕೊಂಡಿರುವ ಅರ್ಥ ಅನರ್ಥ ವ್ಯವಸ್ಥೆಯ ಮೇಲೆ ಸಮಾಜ ನಿಲ್ಲುವುದಿಲ್ಲ ನಾವು ನೋಡಿದ್ದೇವೆ ಈಜಿಪ್ಟ್ ಸೊಸೈಟಿ ಹೋಯಿತು ಗ್ರೀಕ್ ಸೊಸೈಟಿ ಹೋಯಿತು ರೋಮ್ ಸೊಸೈಟಿ ಹೋಯಿತು ಮೆಸೊಪಟೇಮಿಯಾ ಹೋಯಿತು ಬ್ರಿಟಿಷ್ ಸಾಮ್ರಾಜ್ಯ ಹೋಯಿತು ಇದು ಅಮೆರಿಕಾ ಹೋಗ್ತಾ ಇದೆ ಕಮ್ಯುನಿಸ್ಟ್ ಸಾಮ್ರಾಜ್ಯ ಹೋಯಿತು ಬರೀ ಪ್ರಧಾನ ಕಾರ್ಲ್ ಮಾರ್ಕ್ಸ್ರ ಸಿದ್ಧಾಂತವೆಲ್ಲ ಅರ್ಥಪ್ರಧಾನ ಫ್ರಾಯ್ಡನ್ ಸಿದ್ಧಾಂತವೆಲ್ಲ ಕಾಮ ಪ್ರಧಾನ ಕಾಮ ಅರ್ಥಗಳ ಮೇಲೆ ಸಮಾಜ ಕಟ್ಟೋಕ್ಕಾಗೋದಿಲ್ಲ ಸೈಕಲ್ ಮತ್ತೆ ಬರ್ತದೆ ಧರ್ಮದ ಮೇಲೆಯೇ ನಿಲ್ಲಬೇಕು ಆದರೆ ಭೀಷ್ಮ ಮಾತನ್ನಾಡಿಬಿಟ್ಟ ಅರ್ಥಸ್ಯ ಪುರುಷೋದಾಸ ಈ ಮಾತನ್ನು ಒಪ್ಪೋದಿಲ್ಲ ರಾಮಾಯಣದಲ್ಲಿ ಮತ್ತು ಮಹಾಭಾರತದಲ್ಲಿ ಎರಡು ಅನರ್ಥ ಸೂತ್ರಗಳುಂಟು ಇದು ಭೀಷ್ಮಂದು ಒಂದು ಇಲ್ಲಿ ರಾಮಾಯಣದಲ್ಲಿ ಕಥೆಯಲ್ಲಿ ವಿಶ್ವಾಮಿತ್ರರು ಪೂರ್ವಾಶ್ರಮದಲ್ಲಿ ದೊರೆಯಾಗಿದ್ದಾಗ ವಸಿಷ್ಠರನ್ನು ಬೆದರಿಸಿ ನಿನ್ನ ಕಾಮಧೇನು ಗೋವುಗಳಲ್ಲಿ ರತ್ನವಾದದ್ದು ನೀನಾ ಕೊಡ್ತೀಯ ನಾನಾಗಿ ಅಪಹಾರ ಮಾಡಲೇ ಅಪಹಾರ ಮಾಡುವ ಹಕ್ಕು ಕ್ಷತ್ರಿಯನಿಗೆ ಉಂಟು ರತ್ನ ಹಾರೀಚ ಪಾರ್ಥಿವ ಶ್ರೇಷ್ಠವಾದದ್ದು ದೊರೆ ಬಳಿ ಇರಬೇಕು ಅಪಹಾರ ಮಾಡುವ ಶಕ್ತಿ ಉಂಟು ನ್ಯಾಷನಲೈಸ್ ಮಾಡ್ತೀರಿ ಅಂತ ಹೇಳಿದರು ಕಮ್ಯುನಿಸ್ಟ್ ಹಾಳ ಸೂತ್ರ ಅದು ಅರ್ಥಸ್ಯ ಸಹ ತಪ್ಪು ತಪ್ಪು ತಪ್ಪು ಅರ್ಥ ಬರ್ತದೆ ಹೋಗ್ತದೆ ಒಬ್ಬ ಐಶ್ವರ್ಯವಂತ ಇರ್ಬೋದು ಇವತ್ತು ನಾಳೆ ಬಡತನ ಬರ್ಬೋದು ನಾಳೆ ಬಡತನ ಬಂದರೆ ಅವನು ಯಾರ್ಯಾರಿಗೆಲ್ಲ ಹಣವನ್ನು ಮಾರಾಟ ದೃಷ್ಟಿಯಿಂದ ಪದಾರ್ಥ ಮಾಡಿರ್ತಾನೆ ಅವರು ಸಹಾಯಕ್ಕೆ ಬರುವುದಿಲ್ಲ ಧರ್ಮ ಇದ್ದರೆ ಸಹಾಯಕ್ಕೆ ಬರ್ತಾರೆ ಹಾಗೆ ಒಂದು ಕಾಲೇಜಲ್ಲಿ ಸ್ಕೂಲಲ್ಲಿ ಮೇಷ್ಟ್ರು ಗಟ್ಟಿಮುಟ್ಟಾಗಿದ್ದಾಗ ಚೆನ್ನಾಗಿ ಪಾಠ ಹೇಳ್ಕೊಟ್ಟಿದ್ರು ಅವರಿಗೆ ನಿವೃತ್ತಿ ಆಯಿತು ಬಡವರಾಗಿ ನಿಂತು ಹೋದರು ಸಂ ಮಯ ಮನೆಯಲ್ಲಿ ಸಂಸಾರ ನಡೆಯುವುದು ಕಷ್ಟವಾಯಿತು ಶಿಷ್ಯರುಗಳೆಲ್ಲ ಜೊತೆಗೆ ಬರ್ತಾರೆ ಆ ಮಾಸ್ತ್ರ ಸತ್ತರೆ ಹೆಣ ಎತ್ತೂರು ಶಿಷ್ಯರು ಬರ್ತಾರೆ ಕೂಲಿ ಕೊಡದೇ ಇದ್ರೆ ಬರ್ತಾರೆ ಧರ್ಮಕ್ಕೋಸ್ಕರ ಬರ್ತಾರೆ ದುಡ್ಡು ಕೊಟ್ಟು ಹೆಣ ಎತ್ಸುವುದಲ್ಲ ಕೂತಿದ್ದಕ್ಕೆ ದುಡ್ಡು ಎತ್ತಿದ್ದಕ್ಕೆ ದುಡ್ಡು ಮಲಗಿದ್ದಕ್ಕೆ ದುಡ್ಡು ಸುಟ್ಟಿದ್ದಕ್ಕೆ ದುಡ್ಡು ಲಂಚ ಲಂಚ ಲಂಚ ಲಂಚವೆಂಬುದು ಅರ್ಥ ಅರ್ಥಸ್ಯ ಪುರುಷೋ ದಾಸಃ ಈ ಸೂತ್ರವನ್ನು ಸುಡಬೇಕು ಆದರೆ ಭೀಷ್ಮ ಯಾತಕ್ಕೆ ಕೇಳಿದ ನಾನು ದುರ್ಯೋಧನನ ಪಿಂಡ ಬಿಟ್ಟಿದ್ದೇನಪ್ಪ ಎಂಜಲು ಅದಕ್ಕಾಗಿ ಅವನ ಕಡೆ ನಿಂತುಕೊಂಡೆ ಅಂತ ಹೇಳ್ತಾನಲ್ಲ ಎಂಥ ಆತ್ಮವಂಚನೆ ಭೀಷ್ಮ ರಾಜ್ಯ ಪರಿತ್ಯಾಗ ಮಾಡಿದ್ದರಿಂದ ಅಲ್ಲವೇ ಅದು ಮುಂದಕ್ಕೆ ಕೌರವರಿಗೆ ಬಂತು ವಂಶಕ್ಕೆ ಬಂತು ಧೃತರಾಷ್ಟ್ರನಿಗೆ ರಾಜ್ಯಪ್ರಾಪ್ತಿಯಾದದ್ದು ಹೇಗೆ ಭೀಷ್ಮ ತನ್ನ ಕರ್ತವ್ಯವನ್ನು ಬಿಟ್ಟದ್ದರಿಂದ ಆದ್ದರಿಂದ ಎಂಜಲನ್ನು ದುರ್ಯೋಧನ ತಿಂದನೇ ಹೊರತು ದುರ್ಯೋಧನ ದುರ್ಯೋಧನೆಯಂಜಲನ್ನು ಭೀಷ್ಮ ತಿನ್ನಲಿಲ್ಲ ಇದನ್ನು ಹೀಗೆ ವಿಮೇಶ ಮಾಡುವುದಿಲ್ಲ ಆತ್ಮ ಸಮರ್ಥನೆಗೆ ಹೇಳ್ಕೊಳ್ತಾನೆ ಅದೇ ವಿದುರನು ದುರ್ಯೋಧನ ಸೇವೆಯಲ್ಲೇ ಇದ್ದ ಪ್ರಧಾನಮಂತ್ರಿ ಆಗಿದ್ದ ಅವನ ಬಾಯಲ್ಲಿ ಯಾಕೆ ಬರಲಿಲ್ಲ ಮಾತು ಅರ್ಥಸ್ಯ ವಿದುರ ಯಾತಕ್ಕೆ ಹೇಳಲಿಲ್ಲ ಯಜಮಾನರು ಸಂಬಳ ಕೊಟ್ಟಿದ್ದಾರೆ ಅಂತ ಅವ್ರು ಮಾಡಿದ ತಪ್ಪುಗಳನ್ನೆಲ್ಲ ಒಪ್ಪು ಅಂತ ಹೇಳೋದು ನಿಮ್ಮ ಕರ್ತವ್ಯ ಅಲ್ಲ ಬಿಟ್ಟು ಹೋಗಿಬಿಡ್ತಾರೆ ಎಷ್ಟೋ ಜನ ಒಬ್ಬ ಮನುಷ್ಯನಿಗೆ ಹೇಳ್ತೇವೆ ನಾನು ಮಲಮೂತ್ರ ಮಾಡ್ತೇನೆ ಮನೆಯಲ್ಲಿಯೇ ಅದನ್ನು ತೆಗೆದು ಹೊರಗೆ ಹಾಕು ಅಂತ ಹೇಳಿದರೆ ಕಾರ್ ನಡೆಸೋ ಡ್ರೈವರ್ ಹೇಳ್ತಾನೆ ಸಾಹೇಬ್ರೆ ಕಾರ್ ನಡೆಸೋದು ನನ್ನ ಕೆಲಸ ನಿಮ್ಮ ಮಲಮೂತ್ರ ಎತ್ತಿ ಹಾಕೋದು ನನ್ನ ಕೆಲಸವಲ್ಲ ಮಾಡ್ತೀವೋ ಇಲ್ವೋ ಅಂದರೆ ಬಿಟ್ಟೇ ಹೋಗ್ತಾರೆ ಹಾಗೆ ವಿದುರ ಕೌರವರು ಸೇವೆಯನ್ನು ಬಿಡುವುದಕ್ಕೆ ತಯಾರಾಗಿದ್ದ ಹದಿನೆಂಟು ದಿವಸ ಯುದ್ಧದಲ್ಲಿ ಅವನು ಭಾಗವಹಿಸ್ರೇ ಇಲ್ಲ ಆದರೆ ಭೀಷ್ಮ ಮಾತ್ರ ಅರ್ಥಸ್ಯ ಪುರುಷೋ ದಾಸಃ ಕೆಲಸಕ್ಕೆ ಬಾರದೆ ಸೂತ್ರವನ್ನು ನಂಬಿಕೊಂಡು ಅಲ್ಲೇ ನಿಂತು ಬಿಟ್ಟ ಈ ವಾಕ್ಯ ಮಾಡುವ ಅನರ್ಥವನ್ನು ಒಂದು ಇಡೀ ನಾಗರಿಕತೆಗೆ ಅಧಃಪತನದ ಸೂತ್ರ ಇದರಲ್ಲಿದೆ ನಾನು ಬೇರೆ ಕಡೆಯಲ್ಲಿ ದೊಡ್ಡ ಪುಸ್ತಕ ಬರೆದಿದ್ದೇನೆ ಇದರ ಮೇಲೆ ವ್ಯಾಖ್ಯಾನ ಮಾಡಿದ್ದೇನೆ ಇಷ್ಟು ವ್ಯಾಖ್ಯಾನ ಸಾಕು ಅಂತ ಕಾಣುತ್ತೆ ಅರ್ಥಸ್ಯ ಪುರುಷೋದಾಸಃ ಇತಿ ಸತ್ಯಂ ಮಹಾರಾಜ ಬದ್ಧೋಸ್ಮಿ ಅರ್ಥೇನ ಕೌರವೈಹಿ ಅರ್ಥವೆಂಬ ಹಗ್ಗದಿಂದ ಕೌರವರು ಕಟ್ಟಿ ಹಾಕಿಬಿಟ್ಟಿದ್ದಾರೆ ಆದ್ದರಿಂದ ವಿಧಿ ಇಲ್ಲದೆ ಈ ಕಡೆ ಇದ್ದೇನಪ್ಪ ಆದರೆ ಜಯ ನಿನಗೆ ಆಗುತ್ತೆ ಅಂತ ಹರಸಿದನಲ್ಲ ಇದರಿಂದ ಏನು ತೃಪ್ತಿಯಾಯಿತು ಭೀಷ್ಮನಿಗೆ ಭೀಷ್ಮನ ದುರಂತವನ್ನು ನೋಡಿ ಶರೀರವನ್ನು ಒಬ್ಬರಿಗೆ ಕೊಟ್ಟ ಆತ್ಮಬಲವನ್ನು ಒಬ್ಬರಿಗೆ ಕೊಟ್ಟ ಇದೆಂಥ ಸಮರಸ ಇದು ಇದರಿಂದ ಕೌರವರಿಗೆ ಒಳ್ಳೆಯದಾಯಿತೆ ಪಾಂಡವರಿಗೆ ಒಳ್ಳೆಯದಾಯಿತೆ ಇಬ್ಬರಿಗೂ ನಾನು ಎರಡು ಭಾಗ ಕೊಟ್ಟಿದ್ದೇನೆ ಅಂತ ಹೇಳಿದ್ರಲ್ಲಿ ಭೀಷ್ಮನಿಗೂ ತೃಪ್ತಿ ಬರಲಿಲ್ಲ ಇದು ವಿಚಿತ್ರವಾದ ಸೂತ್ರ ಆಮೇಲೆ ಯುಧಿಷ್ಠಿರ ಕೇಳ್ತಾನೆ ತಾತ ಇನ್ನೊಂದು ಪ್ರಶ್ನೆ ಕೇಳ್ತೇನೆ ನೀವು ಯುದ್ಧಕ್ಕೆ ನಿಂತುಬಿಟ್ರಿ ನೀವು ಪರಶುರಾಮರ ಜೊತೆ ಯುದ್ಧ ಮಾಡಿದವರು ನಿಮ್ಮನ್ನು ನಾವು ಗೆಲ್ಲಬೇಕಾದರೆ ನಿಮ್ಮ ಆಶೀರ್ವಾದ ಸಾಲದು ನಾವೇನು ಮಾಡಬೇಕು ಸಲಹೆಯನ್ನು ಕೊಡಿ ಮಂತ್ರಯಸ್ವ ಮಹಾಬಾಹೋ ಹಿತೈಷಿ ಮಮ ನಿತ್ಯಶಃ ಯುದ್ಧಸ್ವ ಕೌರವಸ್ಯಾರ್ಥೇ ಮಮ ಈಶ ಸತತಂ ವರಹ ನೀ ಕೌರವ ಕಡೆ ನಿಂತುಕೋ ಪರವಾಗಿಲ್ಲ ನಿನ್ನನ್ನು ಗೆಲ್ಲುವ ಉಪಾಯವನ್ನು ಹೇಳಿಕೊಡು ಅಂತ ಕೇಳಿದ ಬಹಳ ಬುದ್ಧಿವಂತ ಯುಧಿಷ್ಠಿರ ಕಥಂ ಜಯೇಯಂ ಸಂಗ್ರಾಮೇ ಬಾಯಿ ಬಿಟ್ಟು ಹೇಳು ಅಂತ ಕೇಳಿದ ಭೀಷ್ಮ ಇನ್ನಿಲ್ಲ ಯುದ್ಧದಲ್ಲಿ ನಿನ್ನನ್ನು ಗೆಲ್ಲುವುದು ಹಾಗೆ ಅದಕ್ಕೆ ಭೀಷ್ಮ ಹೇಳಿದ ನನ್ನನ್ನು ಗೆಲ್ಲುವವರು ಈ ಸೈನ್ಯದಲ್ಲಿ ಯಾರೂ ಇಲ್ಲ ಯಾಕೆ ನಾನು ಮರಣಿ ನಮ್ಮ ತಂದೆ ನಾನು ವರ ಕೊಟ್ಟಿದ್ದಾನೆ ಅಪ್ಪನಿಗೆ ನಾನು ಮದುವೆ ಮಾಡಿಸಿದ ಧೀರ ನನ್ನ ಮದುವೆ ಬಿಟ್ಟು ಮಗು ನೀನಾಗಿ ಇಷ್ಟಪಟ್ಟಾಗ ಮಾತ್ರ ಮರಣ ಬರಲಿದ್ದು ನಮ್ಮ ತಂದೆ ನಾನು ಕೇಳಿದೆ ಅವರ ಕೊಟ್ಟಿದ್ದಾನೆ ಆದ್ದರಿಂದ ನಾನೀಗ ಸಾಯೋ ಕಾಲವಲ್ಲ ಅಂಥ ಕಾಲ ಬಂದಾಗ ಹತ್ರ ಬನ್ನಿ ಅಂತ ಭೀಷ್ಮ ಜಾರಿಕೊಂಡ ಯುಧಿಷ್ಠಿರ ಮತ್ತೆ ಕೇಳ್ದ ಅಂಥ ಕಾಲ ಯಾವಾಗ ಬರುತ್ತೆ ಅಂತ ಕೇಳಿದ ನೀವೇ ಇಚ್ಛೆಯಿಂದ ಪ್ರಾಣ ಬಿಡುವುದು ಯಾವಾಗ ಅಂತ ಕೇಳಿದ ಅದಕ್ಕೆ ಭೀಷ್ಮರು ಹೇಳ್ತಾರೆ ನ ಸ್ಮತಂ ತಾ ತಪಸ್ಯಾಮಿ ಸಮರೇ ಯೋಜಯೇ ತಮಾಂ ನ ತವಾನ್ ನ ತಾವನ್ ಮೃತ್ಯು ಕಾಲೋಪಿ ಪುನರಾಗಮನಂ ಕುರು ಇನ್ನೊಂದು ಸಲ ಹೇಳ್ತಾನೆ ಈಗ ಬಾಡ ಅಂದ ಸರಿ ಹೆಚ್ಚು ಚುಚ್ಚಬಾರದು ಅಂತ ಹೋಗಿಬಿಟ್ಟ ಯುಧಿಷ್ಠಿರ ನೇರವಾಗಿ ದ್ರೋಣ ರಥದ ಹತ್ರ ಹೋಗಿ ಗುರುಗಳೇ ನಮಗೆ ಬಿಲ್ಲು ಬಾಣ ಎತ್ತುವುದನ್ನು ಹೇಳಿಕೊಟ್ಟವರು ನೀವು ಗುರಿ ಲಕ್ಷ್ಯ ಭೇದನ ಹೇಳಿಕೊಟ್ಟವರು ನೀವು ನಮ್ಮ ವಿರುದ್ಧ ನಿಂತರೆ ಏನು ಮಾಡುವುದು ಅಂತ ಕೇಳಿದಾಗ ಅವರು ಅದೇ ಮಾತನ್ನು ಹೇಳ್ತಾರೆ ಅರ್ಥಸ್ಯ ಪುರುಷೋ ದಾಸಃ ದಾಸಸ್ತು ಅರ್ಥ ನ ಕಸ್ಯಚಿತ್ ಮಾಡಲಿ ಇತಿ ಕ್ಲೀ ಭವತಿ ನಪಂಸಕನಂತೆ ಈ ಮಾತನ್ನು ಹೇಳ್ತಾ ಇದ್ದೇನೆ ನನಗೆ ತುಂಬ ನಾಚಿಕೆ ಆಗಿದೆ ಯೋತ್ಸೇಹಂ ಕೌರವಸ್ಯಾರ್ಥೇ ತವ ಆಶಾಸ್ಯೋ ಜಯೋ ಮಮ ನಿನಗೆ ಜಯವಾಗಲಿ ಅಂತ ಹೇಳ್ತೇನೆ ಅಂದರೆ ಇವೆಲ್ಲ ಡಿವೈಡೆಡ್ ಲಾಯಲ್ಟಿ ಅವರ ಮನಸ್ಸು ಹರಿದಿತ್ತು ಭೀಷ್ಮನ ಮನಸ್ಸು ದ್ರೋಣನ ಮನಸ್ಸು ಹರಿದಿತ್ತು ಮಾಡುವುದು ಅನ್ಯಾಯ ಅಂತ ಗೊತ್ತಿತ್ತು ಆದರೂ ಆ ಕಡೆ ನಿಂತಿದ್ದರು ಅದನ್ನೇ ಕೃಷ್ಣ ಆಕ್ಷೇಪ ಮಾಡುವುದು ಅಧರ್ಮ ಅಂತ ಗೊತ್ತಿದ್ದು ಒಬ್ಬ ಅದನ್ನೇ ಮಾಡ್ತಾನೆ ವಿಧಿ ಇಲ್ಲ ಅನ್ನೋದು ಆತ್ಮವಂಚನೆ ಅಧರ್ಮ ಅಂತ ಗೊತ್ತಾದ ಮೇಲೆ ಅದನ್ನು ಬಿಡಬೇಕು ಬಿಟ್ಟುಬಿಟ್ರೆ ಹೇಗೆ ಬಿಟ್ಟುಬಿಟ್ರೆ ಮುಂದೆ ಏನಾಗುತ್ತೆ ಜಗದೀಶ್ವರನ ಇಚ್ಛೆ ಅಲ್ಲಿ ಅರ್ಪಣೆ ಎಂಬುದು ಬರಬೇಕಾದ್ದು ಏನೋ ಒಂದು ಸ್ವಾರ್ಥ ಅಂಟಿಕೊಂಡಿತ್ತು ಧ್ರುವಸ್ಥೆ ವಿಜಯೋರಾಜನ್ನೇ ಖಂಡಿತ ನೀನೇ ಗೆಲ್ತಿ ಎಂದರು ದ್ರೋಣಾಚಾರ್ಯರು ಅದು ಸರಿ ಗುರುಗಳೇ ನಿಮ್ಮನ್ನು ಗೆಲ್ಲುವುದು ಹೇಗೆ ಅಂತ ಮತ್ತೆ ಕೇಳಿದ ಅದಕ್ಕೆ ಅವರು ಹೇಳಿದರು ನತೇಸ್ತಿ ವಿಜಯಸ್ತಾವತಿ ಯಾವದ್ಯುದ್ಧಾಮ್ಯಹಂ ನಾನು ಯುದ್ಧ ಮಾಡುವ ತನಕ ನೀನು ಖಂಡಿತ ಗೆಲ್ಲಲಾರೆ ಮಮಾಶು ನಿಧನೇ ರಾಜನ್ನಿ ಯಥಸ್ವ ಸಾವ ಸೋದರ ಇಹಿ ನನ್ನನ್ನು ಕೊಲ್ಲುವುದಕ್ಕೆ ನಿನ್ನ ಎಲ್ಲ ಸೋದರರ ಜೊತೆಯಲ್ಲಿ ನೀನು ಪ್ರಯತ್ನವನ್ನು ಮಾಡು ಏನು ಮಾಡಬೇಕು ಅಂತ ಕೇಳಿದ ಅದಕ್ಕೆ ಅಲ್ಲೇ ಗುಟ್ಟನ್ನು ಹೇಳಿಬಿಟ್ಟು ದ್ರೋಣಾಚಾರ್ಯರು ನೋಡು ಋತೆ ಪಾಯಗತಂ ರಾಜನ್ನಿ ನ್ಯಸ್ತ್ರಶಸ್ತ್ರಮ ಚೇತನಂ ಹನ್ಯಾನ್ಮಾಂ ಯುಧಿ ಯೋಧಾನಾಂ ಸತ್ಯಮೇ ತದ್ಬ್ರವೀಮಿತೆ ಶಸ್ತ್ರಂಚಾಹಂ ರಣೇ ಜಹ್ಯಾಂ ಶ್ರುತ್ವಾ ಮಹದ ಪ್ರಿಯಂ ಶ್ರದ್ಧೇಯ ವಾಕ್ಯಾತಿ ಪುರುಷಾತಿ ಏತತ್ ಸತ್ಯಂ ಬ್ರವೀಮಿತೆ ಅತ್ಯಂತ ಅಪ್ರಿಯವಾದ ಮಾತನ್ನು ನಾನು ಯುದ್ಧದಲ್ಲಿ ಕೇಳಿದರೆ ಅಲ್ಲಿಂದಲ್ಲೇ ಬಿಲ್ಲು ಬಾಣ ಕೆಳಗೆ ಹಾಕಿಬಿಡ್ತೇನೆ ಆದರೆ ಆ ಅಪ್ರಿಯವಾದ ವಾಕ್ಯವನ್ನು ನಾನು ಯಾರಲ್ಲಿ ನಂಬಿಕೆ ಇಡಬಹುದು ಅಂಥವನು ಹೇಳಿದರೆ ಮಾತ್ರ ಮಾಡ್ತೇನೆ ಇದು ಒಂದು ಒಗಟೆ ಅಂತ ಕಾಣುತ್ತೆ ಇದನ್ನು ಬಂದು ಯುಧಿಷ್ಠಿರ ಕೃಷ್ಣನಿಗೆ ಹೇಳಿದ ಸೊ ಒಳ್ಳೇದಾಯಿತು ಬಿಡು ಅಂದ ಭೀಷ್ಮ ಬಿದ್ದ ಹತ್ತು ದಿವಸ ಆದಮೇಲೆ ಮುಂದೆ ಮೂರು ಮೂರುವರೆ ದಿವಸದಲ್ಲಿ ದ್ರೋಣನ ವಧೆಗೆ ಇದನ್ನು ಉಪಯೋಗ ಮಾಡಿಕೊಳ್ತಾರೆ ದ್ರೋಣಾಚಾರ್ಯನಿಗೆ ಅತ್ಯಂತ ಅಪ್ರಿಯವಾದ ವಾರ್ತೆ ಯಾವುದಿತ್ತು ಅಂದರೆ ಮಗನ ಮರಣ ತನ್ನ ಕಣ್ಣೆದ್ರೆ ಮಗ ಸಾಯಬಾರದು ಆಸೆ ಇಟ್ಕೊಂಡಿದ್ರು ಮಗ ಸತ್ತ ಎಂಬ ಮಾತನ್ನು ಯಾರಾದರೂ ಹೇಳಿದರೆ ಶ್ರದ್ಧೇಯ ವಾಕ್ಯಾತಿ ಯುಧಿಷ್ಠರಂತ ಅವ್ರು ಹೇಳಿದರೆ ಅಲ್ಲಿಂದಲ್ಲೇ ಬಿಲ್ಲು ಬಾಣ ಕೆಳಗೆ ಹಾಕ್ತೇನೆ ಅಂಥೇಳಿ ದ್ರೋಣ ಹೇಳಿದ್ರಿಂದ ಆ ತಂತ್ರವನ್ನು ಮಾಡಿ ಅಶ್ವತ್ಥಾಮ ಸಾಯದೆ ಇದ್ದರು ಅಶ್ವತ್ಥಾಮನೆಂಬ ಆನೆಯನ್ನು ಕೊಲ್ಲಿಸಿ ಮಾಳವರಾಜನ ಆನೆಯನ್ನು ಅಶ್ವತ್ಥಾಮ ಹತಃ ಕುಂಜರಹ ಅಂಥೇಳಿ ದ್ರೋಣನನ್ನು ನಿಶಸ್ತ್ರೀಕರಣ ಮಾಡ್ತಾರೆ ಶಿಖಂಡಿಯನ್ನು ಮುಂದಿಟ್ಟು ಭೀಷ್ಮನನ್ನು ನಿಶಸ್ತ್ರೀಕರಣ ಮಾಡ್ತಾರೆ ಇಲ್ಲಿ ಒಂದು ಪ್ರಶ್ನೆ ಕೇಳ್ಬೋದು ಇದೆಲ್ಲ ಮೋಸ ಅಲ್ಲವೇ ಅಂತ ಭೀಷ್ಮನನ್ನು ನೇರವಾಗಿ ಎದುರಿಸೋದಕ್ಕೆ ಬದಲು ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಹಿಂದಿನಿಂದ ಅರ್ಜುನ ಬಾಣ ಬಿಡ್ಬೋದೇ ಇದು ಪ್ರಶ್ನೆ ಅದಕ್ಕೆ ಉತ್ತರ ಈ ಗುಟ್ಟನ್ನು ಹೀಗೆ ಮಾಡುವಂತ ಭೀಷ್ಮನೇ ಹೇಳಿಕೊಡ್ಬೋದೇ ಯೋಚನೆ ಮಾಡಿ ಅವನೇ ಹೇಳಿಕೊಟ್ಟ ಮೇಲೆ ಮುಗೀತು ತನ್ನ ಮರಣದ ಗುಟ್ಟನ್ನು ಅವನೇ ಹೇಳಿಕೊಡ್ತಾ ಇದ್ದ ನಿಮಗೆ ಯಾಕ್ರಿ ಇದೆಲ್ಲ ಯೋಚನೆ ಅಧರ್ಮ ಇಲ್ಲಿ ಬಂತು ನಾನು ಹೀಗೆ ಸಾಯಬೇಕು ಅಂತ ಅವನೇ ಕೇಳಿಕೊಂಡ್ರೆ ಏನು ಮಾಡುವುದು ಅದರಿಂದ ಭೀಷ್ಮನನ್ನು ಕೊಂದದ್ದು ಅವನು ಮಾಡಿದ ಅಧರ್ಮವೇ ಹೊರತು ಪಾಂಡವರು ಮಾಡಿದ ಅಧರ್ಮವಲ್ಲ ಇದು ಕೃಷ್ಣನ ಕುತಂತ್ರವಲ್ಲ ಹಾಗೆ ಇದು ದ್ರೋಣಾಚಾರ್ಯರು ಅನ್ವಯಿಸಬೇಕು ಅದಾದ ಮೇಲೆ ಕೃಪಾಚಾರ್ಯರಲ್ಲಿ ಹೋಗಿ ಯುಧಿಷ್ಠರ ಇದೇ ಮಾತನ್ನಾಡ್ತಾನೆ ಅವರು ಅದನ್ನೇ ಹೇಳ್ತಾರೆ ಅರ್ಥಸ್ಯ ಪುರುಷೋದಾಸಹ ಅವಧ್ಯೋಹಂ ಹೀಪಾಲ ನಾನು ಚಿರಂಜೀವಿ ನನ್ನ ಯಾರೂ ಕೊಲ್ಲಲಾರು ಆದರೆ ಜಯಂ ತವ ನರಾಧಿಪ ನಿನಗೆ ಜಯ ಉಂಟಾಗುತ್ತೆ ಅಲ್ಲಿಂದ ಆಚೆಗೆ ಶಲ್ಯ ಮಹಾರಾಜನ ಹತ್ರ ಇವನು ಹೋದ ಹೋದ ನಂತರ ಶಲ್ಯನಿಗೆ ಕಣ್ಣಲ್ಲಿ ನೀರು ಬಂತು ನಾನು ಪಾಂಡವರ ಸೋದರ ಮಾವ ನಿಂತಿರೋದು ಕೌರವರ ಕಡೆಯಲ್ಲಿ ಏನು ಮಾಡೋದು ವಿಶಿಷ್ಟ ಕೇಳಿದ ಮಂತ್ರ ಯಸ್ವ ಮಹಾರಾಜ ನಿತ್ಯಂ ಹಿತಮುತ್ತಮಂ ಇನ್ನು ಆ ಕಡೆಯೇ ನಿಂತ್ಕೋ ನಮಗನುಕೂಲವಾಗುವಂತೆ ಏನಾದರೂ ಉಪಾಯವನ್ನು ಮಾಡು ಕಾಮಂ ಯುದ್ಧ ಪರಸ್ಯಾರ್ಥೆ ವರಮೇತಂ ವೃಣೋಮ್ಯಹಂ ಅದಕ್ಕೆ ಶಲ್ಯ ಹೇಳಿದ ಅವಕಾಶ ಬರಲಿ ಸದ್ಯ ಸಂದರ್ಭದಲ್ಲಿ ಒಂದು ಉಪಾಯವನ್ನು ಹೇಳ್ತೇನೆ ಅಂತ ಹೇಳಿದಾಗ ಆ ಸೂತಪುತ್ರನಿಗೆ ಕರ್ಣನಿಗೆ ಸಾರಥ್ಯ ಮಾಡುವಾಗ ಅವನ ಉತ್ಸಾಹವನ್ನು ಕುಗ್ಗಿಸು ಅಂತ ಕೇಳಿಕೊಂಡು ಅಲ್ಲಿಂದ ತನ್ನ ರಥಕ್ಕೆ ಯುಧಿಷ್ಠಿರ ವಾಪಸ್ಸು ಬಂದ ಇನ್ನೂ ಯುದ್ಧವೇ ಶುರುವಾಗಿಲ್ಲ ಅದರ ಮಧ್ಯದಲ್ಲಿ ಅಷ್ಟೊಂದು ಹೊಯ್ದಾಟ ಅವರವರ ಮನಸ್ಸಿನ ಚಿತ್ರಗಳನ್ನು ಕೊಡ್ತಾರೆ ವೇದವ್ಯಾಸರ ಬರವಣಿಗೆ ಅಂತಹ ಬರವಣಿಗೆ ಲೋಕದಲ್ಲಿಯೇ ಇಲ್ಲ ಯುಧಿಷ್ಠಿರ ದ್ರೋಣ ಕೃಪಾಶಲ್ಯರ ಮನಸ್ಸುಗಳು ಒಡೆದ ಮನಸ್ಸುಗಳು ಉತ್ಸಾಹವಿಲ್ಲದೆ ನಿಷ್ಠೆ ಇಲ್ಲದೆ ಏನು ಯುದ್ಧ ಮಾಡ್ತಾರವರು ಬಂದು ನೋಡಿದರೆ ಅರ್ಜುನ ರಥದಲ್ಲಿ ಕೃಷ್ಣನೇ ಪತ್ತೆ ಇಲ್ಲ ಎಲ್ಲಿ ಹೋಗಿದ್ದ ಕೃಷ್ಣ ಇವರೆಲ್ಲ ನೋಡ್ತಾರೆ ಯುದ್ಧ ಶುರುವಾಗಬೇಕು ದೂರದಿಂದ ಬರುವುದನ್ನು ಕಂಡು ಎಲ್ಲಿ ಹೋಗಿದ್ದೆ ಕೃಷ್ಣ ಅಂತ ಕೇಳ್ತಾರೆ ಮುಸಿನಗುತ್ತಾನೆ ಕೃಷ್ಣ ಮಹಾತಂತ್ರಜ್ಞ ಧರ್ಮರಾಜ ನೀನು ಹೇಗೆ ತಂತ್ರ ಮಾಡಿದೆಯೋ ನಾನು ಹಾಗೆ ತಂತ್ರವನ್ನು ಮಾಡಿದನಪ್ಪ ಏನು ತಂತ್ರ ಕರ್ಣ ಪ್ರತಿಜ್ಞೆಯನ್ನು ಮಾಡಿದ್ದ ಭೀಷ್ಮರು ಬದುಕಿರೋ ತನಕ ನಾನು ಯುದ್ಧದಲ್ಲಿ ಭಾಗವಹಿಸೋದಿಲ್ಲ ಬಿಲ್ಲತ್ತೋದಿಲ್ಲ ಅಂತ ಆದರೆ ಯುದ್ಧ ಭೂಮಿಗೆ ಬಂದಿದ್ದ ಯುದ್ಧ ಭೂಮಿಗೆ ಬಂದು ಬಿಲ್ಲು ಬಾಣ ಎತ್ತದೆ ಭಾಗವಹಿಸೋದು ಹೇಗೆ ಅಂದರೆ ಬೇಕು ಬೇಕಾದವ್ರಿಗೆ ಅದನ್ನು ಒದಗಿಸುವ ಕೆಲಸದಲ್ಲಿ ಸ್ಟೋರ್ ರೂಮ್ನಲ್ಲಿದ್ದ ಶಸ್ತ್ರಾಗಾರದ ಸ್ಟೋರ್ ರೂಮಲ್ಲಿದ್ದ ಆ ಭೀಷ್ಮನಿಗೆ ಬಿಲ್ ಮುರಿಯುತ್ತಂತೆ ಎರಡು ಎಕ್ಸ್ಟ್ರಾ ಬಿಲ್ ಹೋಟೆಲಲ್ಲಿ ಮಾಡಿ ಇರ್ತಾರೆ ನೋಡಿ ಎರಡು ದೋಸೆ ಹಾಕಿ ನಾಲ್ಕು ಕಾಫಿ ಕೊಡಿ ಅಂತ ಕೇಳೋ ಹಾಗೆ ಅದನ್ನು ಮಾಡ್ತಾ ನಿಂತಿದ್ದ ಯಾರಿಗಾದರೂ ಏನು ಬೇಕು ಅಂದರೆ ಎಲ್ಲ ಚೀಫ್ ಕಂಟ್ರೋಲರ್ ಆಲ್ ಪ್ರಾಪರ್ಟಿ ಯುದ್ಧ ಭೂಮಿಯಲ್ಲಿ ಬೇಕಾದ ಶಸ್ತ್ರಾಸ್ತ್ರಗಳ ಉತ್ಸುವಾರಿಯನ್ನು ನೋಡ್ತಾ ಇದ್ದ ಅಲ್ಲಿ ಹೋಗಿ ಅವನ ಬೆನ್ನು ತಡವಿ ಕೃಷ್ಣ ಕೇಳ್ತಾನೆ ಏನಪ್ಪ ಇನ್ನೊಂದು ಮನಸ್ಸು ಚೇಂಜ್ ಮಾಡಿದೆಯಾ ಬರ್ತೀಯಾ ಪಾಂಡವರ ಕಡೆ ಶಿಶಿ ಆ ಯೋಚನೆ ಬಿಟ್ಬಿಡು ಕೌರವ್ರ ಕಡೆಯೇ ನಿಲ್ಲೋದು ಹರಿ ಭೀಷ್ಮ ಇರೋ ತನಕ ಬಿಲ್ ಅಂತ ಪ್ರತಿಜ್ಞೆ ಅಂತಲ್ಲ ಅಂತ ಕೇಳಿದ ಆ ಕೃಷ್ಣ ಹೌದು ನಿನ್ನ ಕಿವಿಗೂ ಬಿದ್ದು ಬಿಡ್ತಾ ಅದು ನನ್ನ ಕಿವಿಗೆ ಬಿದ್ದಿರೋ ದಿನದಲ್ಲೇ ಬಂದಿದ್ದೇನೆ ಸರಿ ಏನು ಬಂದೆ ಅಂದರೆ ಭೀಷ್ಮರು ಬದುಕಿರೋ ತನಕ ಕೌರವರ ಕಡೆ ನಿಂತು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದೆಲ್ಲ ಭಾಳ ಸಂತೋಷ ಅದೇ ಕಾಲದಲ್ಲಿ ಪಾಂಡವರ ಕಡೆ ನಿಂತುಕೊಂಡು ಯುದ್ಧ ಮಾಡು ಎಂಬುದಾಗಿ ಕರ್ಣನ ಮೇಲ್ಮೋಹವನ್ನು ಬೀಸ್ತಾನೆ ಕೃಷ್ಣ ಕರ್ಣನ ಕಣ್ಣಲ್ಲಿ ನೀರು ಬರುತ್ತೆ ಇದ್ದ ಬದ್ದ ಮನಸ್ಸಿನ ಸ್ಥೈರ್ಯ ಹೋಗ್ಬಿಡ್ದು ಮಾಸ್ಟರ್ ಸ್ಟ್ರೋಕ್ಸ್ ನೋಡಿ ಹೇಗಿದೆ ಇದು ಯುದ್ಧವನ್ನು ಗೆಲ್ಲುವುದು ಶಸ್ತ್ರದಿಂದ ಗೆಲ್ಲುವುದು ಅಧಮ ಯುದ್ಧ ಡಿಪ್ಲೊಮಸಿ ಮುತ್ಸದ್ದಿದಿಂದ ಗೆಲ್ಲುವುದು ಬಹಳ ಶ್ರೇಷ್ಠ ಯುದ್ಧ ಮಹಾಭಾರತದಲ್ಲಿ ಹೇಳ್ತಾರೆ many wars can be won over by diplomacy Kargil ಯುದ್ಧವಾಯಿತು ಪಾಕಿಸ್ತಾನ ಭಾರತಕ್ಕೆ ಯುದ್ಧವಾಯಿತು ಆದರೆ ಗೆದ್ದದ್ದು ಯಾತರಿಂದ ನಾವು ಅಮೆರಿಕ ಮೇಲೆ ಪ್ರೆಷರ್ ಹಾಕಿ ಮುಷರಫ್ ಸಾಹೇಬ್ರನ್ನು ಬಗ್ಗಿಸಿದ್ರಿಂದ ಅದು ನಿಂತು ಹೋಯಿತು ಅದಕ್ಕೆ ನಾವು ಡಿಪ್ಲೊಮಸಿ ಅಂತ ಹೇಳ್ತೇವೆ ತಂತ್ರಗಾರಿಕೆಯನ್ನು ಮರಿಬೇಕು ತಂತ್ರ ಅಂದರೆ ತಪ್ಪು ಅಂತಾರೆ ಕುತಂತ್ರ ಅಂತಾರೆ ತಂತ್ರ ಬೇರೆ ಕುತಂತ್ರ ಬೇರೆ ಸ್ಟ್ರಾಟಜಮ್ ಬೇರೆ ಆದ್ದರಿಂದ ಕೃಷ್ಣ ಯುದ್ಧ ಭೂಮಿಯಲ್ಲಿ ಪ್ರಾರಂಭ ಮಾಡಿದ ತನ್ನ ಕರ್ತವ್ಯವನ್ನು ಎಷ್ಟು ಬಗೆಯಲ್ಲಿ ಪಾಂಡವರನ್ನು ರಕ್ಷಿಸಬಹುದೋ ಹೀಗಾಗಿ ಹೋಯಿತು ತ್ಯಕ್ತ ಪ್ರಾಣಂ ಹಿಮಾಂ ವಿದ್ಯಿ ದುರ್ಯೋಧನ ಹಿತೈಷಿಣಂ ಕೇಶವ ನೀನು ಇಪ್ಪತ್ತು ಸಲ ಕೇಳಿದರೂ ಅಷ್ಟೇ ನಾ ದುರ್ಯೋಧನ ಸೇವೆಯಲ್ಲೇ ಪ್ರಾಣ ಬಿಡುವುದು ಇದು ತಪ್ಪು ಅಂತ ನನಗೆ ಗೊತ್ತು ಆದರೆ ಬೇರೆ ದಾರಿ ಇಲ್ಲ ಹೋಗು ಅಂತ ಹೇಳಿದಾಗ ಕೃಷ್ಣ ಬಂದು ರಥದಲ್ಲಿ ಕೂತ್ಕೊಂಡ ಇನ್ನೇನು ಯುದ್ಧ ಶುರುವಾಗಬೇಕು ಮತ್ತೆ ಯುಧಿಷ್ಠಿರ ಕೆಳಗಿಳಿದ ಏನು ರಥ ಹತ್ತುವುದು ರಥ ಇಳಿಯುವುದು ಏನು ಚೇಷ್ಟೆಯಪ್ಪ ನೋಡ್ತಿದ್ದಾರೆ ಇನ್ನೊಂದು ಮಾಸ್ಟರ್ ಸ್ಟ್ರೋಕ್ ಮಾಡ್ತಾನೆ ಗಟ್ಟಿಯಾಗಿ ಕೈಗಳನ್ನು ಬಾಯಿ ಮೇಲೆ ಇಟ್ಕೊಂಡು ಎರಡೂ ಸೈನ್ಯಕ್ಕೆ ಕೇಳುವಂತೆ ಯುಧಿಷ್ಠಿರ ಹೇಳಿದ ಅಯ್ಯ ಕೌರವ ಶ್ರೇಷ್ಠರೇ ನಿಮ್ಮಲ್ಲಿ ಯಾರೊಬ್ಬರು ನಮ್ಮ ಮೇಲೆ ಪ್ರೀತಿ ಇದ್ದವರು ನಮ್ಮ ಕಡೆ ಧರ್ಮ ಇದೆ ಅಂತ ತಿಳಿದವರು ಕೌರವರ ಕಡೆ ಅನಿವಾರ್ಯವಾಗಿ ಸೇರಿಕೊಂಡವರು ಅಲ್ಲಿರುವುದು ತಪ್ಪು ಅಂತ ತಿಳಿದವರಿದ್ದರೆ ಈಗಲೂ ನಮ್ಮ ಕಡೆ ಬರಬಹುದು ಅಂತ ಒಂದು ಮಾತನ್ನು ಹೇಳಿದ ಅದನ್ನು ಹೇಳಿದ ಕೂಡಲೇ ಧೃತರಾಷ್ಟ್ರನ ಕೊನೆಯ ಮಗ ಇದ್ದನಲ್ಲ ಯಯೋತ್ಸವ ಎಂಬುವನು ಗಾಂಧಾರಿಯ ಮಗನಲ್ಲ ಒಬ್ಬ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದವನು ತನ್ನ ದೊಡ್ಡ ಸೈನ್ಯವನ್ನು ಜಮಾಯಿಸಿಕೊಂಡು ಲೆಫ್ಟ್ ರೈಟ್ ಮಾಡಿಕೊಂಡು ಪಾಂಡವರ ಕಡೆ ಬಂದು ಸೇರಿಕೊಂಡು ಬಿಟ್ಟ ಇಷ್ಟೆಲ್ಲ ದೊಡ್ಡ ದೊಡ್ಡ ತಯಾರಿ ಇದು ಭೀಷ್ಮ ಬರೋದು ಆರಂಭದಲ್ಲಿ ನಡೆಯುತ್ತೆ ಆಮೇಲೆ ಪರಸ್ಪರ ಏರ್ಪಾಡುಗಳು ಏನೇನಾಗಬೇಕು ಯಾರ್ಯಾರೆಲ್ಲ ತಗೋಬೇಕು ಪ್ರಹಾರಗಳಲ್ಲೆಲ್ಲ ಮಾಡಬೇಕು ಅಂತ ಆರಂಭವಾಯಿತು ಒಟ್ಟು ಹತ್ತು ದಿವಸದ ಯುದ್ಧ ಈ ಹತ್ತು ದಿವಸದ ಯುದ್ಧದಲ್ಲಿ ಮೂರನೇ ದಿವಸ ಮತ್ತು ಒಂಬತ್ತನೇ ದಿವಸ ಯುದ್ಧಗಳು ಬಹಳ ಮುಖ್ಯ ಅದರ ಮುಖ್ಯಾಂಶಗಳನ್ನು ಹೈಲೈಟ್ಸ್ ಅಂತ ಹೇಳ್ಬೋದಾದ್ದನ್ನು ಕೆಲವೇ ಮಾತುಗಳಲ್ಲಿ ಹೇಳಿ ಭೀಷ್ಮ ಪರ್ವಕ್ಕೆ ಮಂಗಳವನ್ನು ಹಾಡೋಣ ಭೀಷ್ಮ ಪರ್ವ ಅದು ಪದ್ಯ ಸಂಖ್ಯೆಯಲ್ಲಿ ದೊಡ್ಡದಲ್ಲ ಆದರೆ ಅದು ಮುಖ್ಯ ಯಾಕೆ ಭೀಷ್ಮನ ವ್ಯಕ್ತಿತ್ವದ ಮೇಲೆ ಮುಖ್ಯ ಭಗವದ್ಗೀತೆ ಮೇಲೆ ಮುಖ್ಯ ಮೊದಲನೇ ದಿವಸ ಯುದ್ಧದಲ್ಲಿ ಧೃತರಾಷ್ಟ್ರನ ಹನ್ನೊಂದು ಮಕ್ಕಳಿಗೂ ದ್ರೌಪದಿಯ ಪುತ್ರರು ಐವರಿಗೂ ಪ್ರಾರಂಭದಲ್ಲಿ ಭಯಂಕರ ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಧೃತರಾಷ್ಟ್ರನ ಹನ್ನೊಂದು ಮಕ್ಕಳು ಓಡಿ ಹೋಗಿ ಬಿಡ್ತಾರೆ ಇನ್ನೊಂದು ಕಡೆಯಲ್ಲಿ ಅರ್ಜುನನಿಗೂ ಭೀಷ್ಮನಿಗೂ ಭಯಂಕರ ಯುದ್ಧವಾಗಿ ತಾತನನ್ನು ಕೊಲ್ಲುವುದಕ್ಕೆ ಇಷ್ಟವಿಲ್ಲದೆ ಅರ್ಜುನ ಮರಳುತ್ತಾನೆ ಅರ್ಜುನನ ಮೇಲೆ ಬಾಣ ಬಿಡೋದಕ್ಕೆ ಇಷ್ಟವಿಲ್ಲದೆ ಭೀಷ್ಮನು ಒಂದು ಕಡೆ ಮರಳುತ್ತಾನೆ ಇಷ್ಟವಿಲ್ಲದೆ ಇಬ್ಬರು ಯುದ್ಧ ಅದು ಇನ್ನೊಂದು ಕಡೆಯಲ್ಲಿ ಭೀಮಾ ಮತ್ತು ದುರ್ಯೋಧನರು ಭಯಂಕರ ಗದಾದಂಡದಿಂದ ಯುದ್ಧ ಮಾಡ್ತಾರೆ ಮತ್ತೊಂದು ಫ್ರಂಟ್ ವಾರ್ ಫೀಲ್ಡಲ್ಲಿ ದ್ರೋಣನಿಗೂ ದೃಷ್ಟದ್ಯುಮ್ನಿಗೂ ಭಯಂಕರ ಯುದ್ಧವಾಗುತ್ತೆ ಇದು ಬೆಳಗ್ಗೆ ನಡೆದು ಹೋಯಿತು ಸೂರ್ಯ ಮಧ್ಯಾಹ್ನ ನೆತ್ತಿ ಬರೋ ಹೊತ್ತಿಗೆ ಆ ಯುದ್ಧ ಅವತ್ತು ಕೌರವರ ಕಡೆ ವಾಲಿಕೊಂಡಿದೆ ಮಧ್ಯಾಹ್ನದ ಯುದ್ಧದಲ್ಲಿ ಶಲ್ಯ ಮಹಾರಾಜ ತನ್ನ ಸೈನ್ಯವನ್ನು ಆನೆ ಸೈನ್ಯವನ್ನು ತಗೊಂಡು ಬರ್ತಾ ಇದ್ದಾನೆ ಅವತ್ತು ಮೊದಲನೇ ಕಾಯಿ ಬೀಳ್ತದೆ ವಿರಾಟ ಪುತ್ರ ಉತ್ತರ ಕುಮಾರ ಅರ್ಜುನನ ತರಬೇತಿಯಲ್ಲಿ ಮಹಾವೀರನಾಗಿದ್ದವನು ಆನೆ ಮೇಲೆ ಕೂತ್ಕೊಂಡು ಬರ್ತಾ ಇದ್ದವನು ಶಲ್ಯ ಮಹಾರಾಜನ ಮೇಲೆ ಒಂದು ಭಲ್ಲೆಯನ್ನು ಅಭಿಮಂತ್ರಿಸಿಬಿಡಲಾಗಿ ಕೋಪಗೊಂಡ ಶಲ್ಯ ಒಡನೆಯ ಬಿಲ್ಲು ಬಾಣವನ್ನು ತಗೊಂಡು ಉತ್ತರ ಕುಮಾರನ ಹೃದಯವನ್ನು ಭೇದಿಸಿ ವಿರಾಟನ ಮ ಒಂದು ಮಗು ಒಂದು ಸಂತಾನವೇ ಹೋಯಿತು ವಿರಾಟನ ಸಂತಾನ ಮೊದಲನೇ ಮಗು ಅವತ್ತು ಹೋಯಿತು ಕೌರವರು ಬೊಬ್ಬೀರಿತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಭೀಷ್ಮನನ್ನು ಅಭಿಮನ್ಯು ಎದುರಿಸ್ತಾ ಇದ್ದಾನೆ ಈ ಹುಡುಗನ ಕೈ ಚಳಕವನ್ನು ಕಂಡು ಭೀಷ್ಮ ಹಿಮ್ಮೆಡ್ತಾ ಇದ್ದಾನೆ ಅರ್ಜುನನ ಮಗ ಅವನನ್ನು ಮೀರಿಸ್ತಾ ಇದ್ದಾನಲ್ಲ ಅಂತ ಆಶ್ಚರ್ಯ ಪಡ್ತಾನೆ ಬಿಲ್ ತಗೊಳಕ್ ಬಿಡುತ್ತಿಲ್ಲ ಅಭಿಮನ್ಯು ಒಂದು ಬಿಲ್ ಹಿಡಿದ ಅಂದ್ರೆ ಮುಷ್ಟಿ ಸಮೇತ ಬಿಲ್ಲನ್ನೇ ಕತ್ತರಿಸ್ತಾನೆ ಇನ್ನೊಂದು ತಗೊಂಡ್ಬರೋ ಅಷ್ಟು ಅದನ್ನು ಮುಗಿಸ್ತಾನೆ ಸಾರಥಿಗಳನ್ನು ಕೊಲ್ತಾನೆ ರಥಧ್ವಜವನ್ನು ಕೆಳಗಡೆ ಉರುಳಿಸ್ತಾನೆ ಕುದುರೆಗಳನ್ನು ಕೊಲ್ತಾನೆ ಭೀಷ್ಮ ಮಣ್ಣು ಮುಕ್ಕಬೇಕಾಯಿತು ಅಭಿಮನ್ಯುವನ ದಸೆಯಿಂದ ಅವತ್ತು ಸಾಯಂಕಾಲವಾಗ್ತಾ ಆಗ್ತಾ ವಿರಾಟನ ಇನ್ನಿಬ್ಬರು ಪುತ್ರರು ಶ್ವೇತ ಅಂತ ಒಬ್ಬ ಶಂಖ ಅಂತ ಒಬ್ಬ ಅವರಿಬ್ಬರು ಭೀಷ್ಮನನ್ನು ನಟ್ಟಿಸಿಕೊಂಡು ಹೋಗ್ತಾರೆ ಈ ಶ್ವೇತ ಮಾಡಿದ ಯುದ್ಧವನ್ನು ಅನೇಕ ಅಧ್ಯಾಯದಲ್ಲಿ ವರ್ಣನೆ ಮಾಡಿದ್ದಾರೆ ವೇದವ್ಯಾಸರು ಮಹಾಶೂರ ವೀರ ಚಿಕ್ಕ ವಯಸ್ಸಲ್ಲಿ ಮನೆ ಬಿಟ್ಟು ಓಡಿ ಹೋಗಿದ್ದವನು ಎಲ್ಲೆಲ್ಲಿಯೋ ವಿದ್ಯೆ ಕಲಿತುಕೊಂಡು ಯುದ್ಧದ ಹೊತ್ತಿಗೆ ಬಂದು ತಂದೆಗೆ ಒದಗುತ್ತಾನೆ ಮೈ ಮೇಲಿನ ಒಂದೊಂದು ಅಂಗುಲದಲ್ಲಿಯೂ ತೂತನ್ನು ಮಾಡಿದ ಭೀಷ್ಮನಿಗೆ ಶ್ವೇತ ಭೀಷ್ಮನ ಮೈ ತುಂಬ ರಕ್ತ ಸುರಿತಾ ಇದೆ ಚಳಕವನ್ನು ನೋಡ್ತಾ ಇದ್ದಾನೆ ಯಾವನು ಈ ಹುಡುಗ ಹೀಗೆ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ವಿಧಿ ಇಲ್ಲದೆ ಮೊದಲನೇ ದಿವಸವೇ ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಮಾಡಿ ಶ್ವೇತನನ್ನು ಮುಗಿಸಿದ ಬ್ರಹ್ಮಾಸ್ತ್ರ ಬಿಡಬೇಕಾದ್ದು ಕೊನೆಯಲ್ಲಿ ಭೀಷ್ಮನಿಗೆ ಪ್ರಜ್ಞೆ ತಪ್ಪಿ ಹೋಯಿತು ಅದೇ ಸಾಯಂಕಾಲ ಶಂಖನೆಂಬ ಇನ್ನೊಬ್ಬ ಮಗನನ್ನು ಕೊಂದು ಒಟ್ಟು ಮೊದಲನೇ ದಿವಸ ಯುದ್ಧದಲ್ಲಿ ವಿರಾಟ್ ಮಹಾರಾಜ ಬಹಳ ದೊಡ್ಡ ತ್ಯಾಗ ಮಾಡಿದ ಮೂವರು ಮಕ್ಕಳನ್ನು ಕಳೆದುಕೊಂಡ ಅಂದಿನ ಯುದ್ಧ ಕೌರವರ ಪರವಾಯಿತು ಇದನ್ನು ಹತ್ತೆಂಟು ಅಧ್ಯಾಯದಲ್ಲಿ ವಿವರಿಸಿದ್ದಾರೆ ಧರ್ಮರಾಜ ಚಿಂತಾಕ್ರಾಂತನಾದ ರಾತ್ರಿ ಕೃಷ್ಣನ ಜೊತೆ ಸಮಾಲೋಚನೆ ಮಾಡಿದರು ಏನಿದು ಕೃಷ್ಣ ಮೊದಲನೇ ಯುದ್ಧದಲ್ಲಿ ಅಪಜಯವಾಯಿತಲ್ಲ ಹೀಗೆ ಉಳಿದು ಬಿಟ್ಟರೆ ಭೀಷ್ಮನನ್ನು ಏನು ಮಾಡುವುದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ನಾಳೆಯಾದರೂ ಏನಾರು ಗೆಲ್ಲೋ ಯತ್ನ ಮಾಡಬೇಕು ಅಂತ ಯೋಚನೆ ಮಾಡಿ ಪಾಂಡವರು ಸೂರ್ಯೋದಯಕ್ಕೆ ಸರಿಯಾಗಿ ಕ್ರೌಂಚಾರುಣ ವ್ಯೂಹ ಎಂಬ ವ್ಯೂಹವನ್ನು ರಚನೆ ಮಾಡಿಕೊಳ್ತಾರೆ ಕೌರವರು ಅದಕ್ಕೆ ಪ್ರತಿಯಾಗಿ ಆರುಣ ವ್ಯೂಹ ಅಂತ ಮಾಡಿಕೊಳ್ತಾರೆ ಎರಡೂ ಕಡೆಯಲ್ಲಿ ಶಂಕಧ್ವನಿಗಳಾಗ್ತವೆ ಭೀಷ್ಮ ಅರ್ಜುನರ ನೇರ ಯುದ್ಧವಾಗ್ತದೆ ಅರ್ಜುನ ರಥವನ್ನು ಬೇಕೆಂತಲೇ ತಾತನ ಹತ್ರ ತಗೊಂಡು ಹೋಗಿ ನಿಲ್ಲಿಸ್ತಾನೆ ಕೃಷ್ಣ ಆದರೆ ಅರ್ಜುನನಿಗೆ ಮನಸ್ಸಿಲ್ಲ ತಾತನ ಮೇಲೆ ಬಾಣ ಬಿಡುವುದಕ್ಕೆ ದುರ್ಯೋಧನ ಬಂದು ಭೀಷ್ಮರನ್ನು ಬೈತಾನೆ ಏನ್ರಿ ಅಷ್ಟು ಹತ್ರ ನಿಂತಿದ್ದ ಅರ್ಜುನ ನಿಮಗೆ ಬಾಣ ಪ್ರಯೋಗ ಮಾಡಲಿಲ್ವಲ್ಲ ತಾತ ಯಾಕೆ ಅಂತ ಕೇಳಿದರೆ ಮೂರ್ಖ ಅರ್ಜುನನ್ ಕೊಲ್ಲೋದಿಲ್ಲ ಅಂತ ನಾ ಮೊದಲೇ ಹೇಳಲಿಲ್ವೇ ನೀನು ಹಾಗೂ ಅವನು ಹಾಗೆ ನನಗೆ ಸುಮ್ಮನೆ ಹೋಗು ನನ್ನ ತಂಟೆ ಬರಬೇಡ ಅಂತ ಭೀಷ್ಮನು ಬೈದು ಕಳಿಸ್ತಾನೆ ಕಟ್ಗೆ ಮಾತುಗಳು ಉತ್ತರ ಕೊಡ್ತಾನೆ ಆಗ ದುರ್ಯೋಧನ ಒಂದಕ್ಕೆರಡಾಗಿ ತಾತನಿಗೆ ಸವಾಲು ಹಾಕಿ ಬೈತಾನೆ ಇದು ನೀವು ಮೊದಲೇ ಹೇಳಿದರೆ ಕರ್ಣನಿಗೆ ಸೇನಾಪತ್ಯ ಕೊಡ್ತಿದ್ದೆ ತ್ವತ್ಕೃತೆ ಶೈವ ಕರ್ಣೋಪಿ ನೆಸ್ತ ಶಸ್ತ್ರೋ ವಿಷಾಂಪತೆ ಅದಕ್ಕೆ ಭೀಷ್ಮ ಹೇಳಿದ ಈ ಮಾತನ್ನು ಮೊದಲೇ ಹೇಳಿರಲಿಲ್ಲವೆ ಐವರು ಪಾಂಡವರನ್ನು ಕೊಲ್ಲೋದಿಲ್ಲ ಅಂತ ಹೇಳಿರಲಿಲ್ಲವೇ ಕರ್ಣೋವ ಯುದ್ಧತಾಂ ಪೂರ್ವಂ ಕರ್ಣನಿಗೆ ಪಟ್ಟ ಅಭಿಷೇಕ ಮಾಡುವುದನ್ನ ಹೇಳಲಿಲ್ವೇ ನನ್ನನ್ನು ಯಾಕೆ ಚುಚ್ಚಾ ಇದ್ದೀಯ ಅಂತ ಈ ಮಾತಿನ ಯುದ್ಧ ಶುರುವಾಗಿ ಹೋಯಿತು ಚಕಮಕಿ ಇದು ಒಡೆದದ್ದು ಈ ಪಾರ್ಟಿ ಯುನೈಟೆಡ್ ಪಾರ್ಟಿ ಅಲ್ಲ ಅಷ್ಟರಲ್ಲಿ ಇನ್ನೊಂದು ಕಡೆಯಲ್ಲಿ ದ್ರೋಣನಿಗೂ ನನಗೂ ಭಯಂಕರ ಯುದ್ಧವಾಗ್ತಾ ಇತ್ತು ಮೂರನೇ ಕಡೆಯಲ್ಲಿ ಭೀಮನಿಗೂ ಕಳಿಂಗರಾಜ ಕಳಿಂಗನಿಗೂ ಯುದ್ಧವಾಯಿತು ಕಳಿಂಗನ ಅಂದವರೇ ಸಾದವನು ದೊಡ್ಡ ಆನೆ ಸೈನ್ಯ ತಂದಿದ್ದ ಅವನು ಶಕ್ರದೇವ ಭಾನುಮತಿ ಕೇತುಮತಿ ಮುಂತಾದ ರಾಜರನ್ನೆಲ್ಲ ಭೀಮ ನಿರ್ದಾಕ್ಷಿಣ್ಯವಾಗಿ ಗದಾದಂಡದಿಂದ ಹೊಡೆದು ಹಾಕಿದ ಬಹಳಷ್ಟು ಸೈನಿಕರು ಸತ್ತರು ಅರ್ಜುನನು ಅಭಿಮನ್ಯು ವಿಜೃಂಭಿಸಿದರು ಇನ್ನೊಂದು ಕಡೆಯಲ್ಲಿ ಸಾತ್ಯಕಿ ಭೀಶ್ವರನ್ನು ಹಿಮ್ಮೆಟ್ಟಿಸ್ತಾನೆ ಆದ್ದರಿಂದ ಎರಡನೇ ಯುದ್ಧದಲ್ಲಿ ಸ್ವಲ್ಪ ಮಟ್ಟಿಗೆ ಪಾಂಡವರಿಗೆ ವಿಜಯ ಪ್ರಾಪ್ತವಾಯಿತು ಮುಖ್ಯರಾದ ಯಾವ ವೀರರು ಕೌರವರೇ ಕಾಯ ಸಾಯಲಿಲ್ಲ ಕಳಿಂಗರಾಜನ ಸೈನ್ಯ ಅಪಾರವಾಗಿ ನಷ್ಟವನ್ನು ಅನುಭವಿಸ್ತು ಮೂರನೇ ದಿವಸ ಯುದ್ಧ ಇದನ್ನು ಹೆಚ್ಚಾಗಿ ಚೆನ್ನಾಗಿ ವಿವರಿಸೋಣ ಕೌರವರು ಗಾರುಡ ವ್ಯೂಹವನ್ನು ಮಾಡಿಕೊಂಡರು ಪಾಂಡವರು ಅರ್ಧಚಂದ್ರ ವ್ಯೂಹವನ್ನು ಮಾಡಿಕೊಂಡರು ತುಮಲ ಯುದ್ಧ ಪ್ರಾರಂಭವಾಯಿತು ಕೌರವ ಸೈನ್ಯವೇ ಸೋತು ಬೆಳಗ್ಗೆ ಓಡಿ ಹೋಯಿತು